सेवा पागल हुआ तगड़ा का क्या ಆ ಭಗವಂತನ ಯೋಗದಲ್ಲಿ ಅನುಷ್ಠಾನ ರೂಪವಾದ ಅದು ನೀವು ಕರ್ಮಾನುಷ್ಠಾನ ಮಾಡಿ ಇಲ್ಲಿ ಧ್ಯಾನ ಯೋಗ ಅದು ಬಹಳ ಅದರ ಎದುರು ಸನ್ಯಾಸದಿಂದ ಸ್ವರೂಪದ ಸುಖದ ಅನುಭೂತಿ ಬಹಳ ಅಲ್ಪ ಹಾಗಾಗಿ ಈ ದೃಷ್ಟಿಯಿಂದ ನೋಡಲಿಕ್ಕೆ ಹೋದರೂ ಕೂಡ ಯೋಗ ಎಂದು ಶಾಶ್ವತವಾದ ಸ್ವಲ್ಪ ಸ್ವಲ್ಪಕ್ಕೆ ಪೂರಕವಾಗಿರುತ್ತೆ ಹಾಗಾಗಿ ಸನ್ಯಾಸ ತಾತ್ಕಾಲಿಕವಾಗಿ ನಮಗೆ ಸುಖವನ್ನು ಇರಬಹುದು ಅದು ಮತ್ತೆ ಎಂದೂ ಮರೆಯಾದಾಗ ಶಾಶ್ವತವಾಗಿ ಸುಖ ಅನುಭೂತಿಯ ಅನುಭೂತಿ ನಾವು ಪಡೆಯಬೇಕಾದ್ರೆ ಯೋಗವೇ ಮುಖ್ಯ ಹಾಗಾಗಿ ಸನ್ಯಾಸಕ್ಕಿಂತ ಯೋಗಕ್ಕಿಂತ ಸನ್ಯಾಸದಿಂದ ತಾತ್ಕಾಲಿಕ ಸಂದರ್ಭ ಸಿಗಬಹುದು ಸ್ವಲ್ಪ ಸುಖವೇ ಅದು ನಿರಂತರವಾಗಿ ನಮ್ಮ ಅನುಭೂತಿಯಲ್ಲಿ ಇರಬೇಕಾದ್ರೆ ಸ್ಥಿರವಾಗಿ ಯೋಗ ಬೇಕಾಗುತ್ತೆ ಅದನ್ನೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಬಾಹ್ಯ ಸ್ಪರ್ಶೇಷ ಘಟ್ಟಾತ್ಮ ವಿಂದತಿ ಆತ್ಮನಿ ಯತ್ಸುತಂ സബ്രഹ്മയോഗയുക്താത്മ ಸುಖಂ ಅಕ್ಷಯಂ ಹಸ್ತೇ ಎಂದ ಅಂದ್ರೆ ನೋಡಿ ವೈದಿಕ ಸಾಹಿತ್ಯದಲ್ಲಿ ಈ ಸ್ಪರ್ಶ ಅಂದ್ರೆ ವಿಷಯವನ್ನು ಸ್ಪೃಶ್ಯಂತೆ ಸ್ಪರ್ಶ ಇಂದ್ರಿಯಗಳಿಂದ ಸಂಪರ್ಕ ಸಂಪರ್ಕಿಸಲ್ಪಡುವುದು ಯಾವುದು ಇಂದ್ರಿಯಗಳು ವಿಷಯವನ್ನು ಸಂಪರ್ಕ ಮಾಡ್ತವೆ ಹಾಗಾಗಿ ಇಂದ್ರಿಯದ ಸ್ಪರ್ಶ ಯಾವುದು ಒಳಗಾಗುತ್ತೆ ಅದನ್ನು ಸ್ಪರ್ಶ ಅಂತಕ್ಕಂಥ ವಿಷಯ ಪದಾರ್ಥಗಳು ರೂಪ ರಸ ಗಂಧ ಸ್ಪರ್ಶ ಮತ್ತೆ ಶಬ್ದ ಇದೆಲ್ಲ ನಮ್ಮ ಇಂದ್ರಿಯಕ್ಕೆ ವಿಷಯ ಆಗ್ತಕ್ಕಂಥದ್ದು ಈ ಇಂದ್ರಿಯ ಅದು ನಮಗೆ ಬಾಹ್ಯವಾಗಿದೆ क्या नंबर है ಆಸಕ್ತಿ ಇದೆ ಅದರಲ್ಲಿ ಗುಣ ಅಲ್ಲಿ ದೋಷ ಇದ್ರೂ ಕಾರಣ ಒಂದನ್ನು ಕೊಡ್ತಾರೆ ಪರಮಾತ್ಮ ಆದ್ಯದಿಂದ ಆ ನಾಶ ಅದು ದೂರ ನಮ್ಮ ಇಂದ್ರಿಯ ಉಲ್ಲಸಿತವಾದ್ರೆ ಸೂಪರ್ ಆದ್ರೆ ಸೂಪರ್ ಅಂದ್ರೇನು ಮಾಡಲು ಆಸಕ್ತರಾಗಿದ್ದಿಂದ ಅದಕ್ಕೆ ಹೇಳಿದ್ದು ಯಾರು ಜ್ಞಾನಿಗಳನ್ನು ನರರು ನಕರ್ಮ ಲಿಪ್ಯತೆ ನರೇ ನರ ಅಂತ ಜ್ಞಾನಿಗಳನ್ನು ಕರಿಬೇಕು ಅಂತ ಆಗಿರೋ ನರ ಎಂದಕ್ಕೆ ಜ್ಞಾನಿ ಅಂತ ಜ್ಞಾನಿ ಅಂತ ನರ ಯಾಕೆ ನರ ನರ করে ಖಂಡಿತ ಆ ಕಾಮ ಕೊನೆಯಿಂದ ಮೊದಲು ಅದು ಕೊನೆಯ ಕೊನೆಯ ಪಕ್ಷ ಆಗ ಮನುಷ್ಯನು ಭಾಗವತ ಧರ್ಮವನ್ನ ಬಾಲ್ಯದಲ್ಲೇ ಅಧ್ಯಯನ ಮಾಡಬೇಕು ಪ್ರಸಾರ ಮಾಡಬೇಕು ಆದರೆ ಧರ್ಮ ಭಾಗವತ ಕೌಮಾರಿಯುವ ಭಾಗವತ ಧರ್ಮ ಭಾಗವತ ಧರ್ಮ ಅಂದ್ರೆ ವಿಶೇಷ ಸುಖದಲ್ಲಿ ಆಸಕ್ತಿಯನ್ನು ತಳ್ಕೊಳ್ಳುವ ಎರಡಾಗ್ತದೆ ಆಫೀಸಿಂದ ಮಾತ್ರ ಅವರದ್ದೇ ಆ ವಿಷಯದಿಂದ Welcome way back in